ಯುದ್ಧ ಪ್ರಾರಂಭದಲ್ಲಿ ಅರ್ಜುನನ ದುರವಸ್ಥೆಯನ್ನು ನೋಡಬೇಕು ಅದಕ್ಕೆ ಪೂರ್ವದಲ್ಲಿ ದುರ್ಯೋಧನನ ದುರವಸ್ಥೆಯನ್ನು ನೋಡಬೇಕು ಪಾಂಡವ ಸೈನ್ಯವನ್ನು ನೋಡಿಯೇ ಅವನು ಹೆದರಿದ ದೃಷ್ಟವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಇಷ್ಟೊಂದು ಸೈನ್ಯ ತಗೊಂಡು ಏಳು ಅಕ್ಷೋಹಿಣಿಯಾದರೂ ಆಗಲಿ ಸೇರಿಕೊಂಡಿವರು ಬರಬಹುದು ಎಂಬುದಾಗಿ ಭಾವನೆ ಮಾಡಿರಲಿಲ್ಲ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂಧ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಃ ಅತ್ರ ಶೂರಾ ಭೀಮಾರ್ಜುನ ಸಮಾಯುಧೀ ಇವನೇನು ಮಾಡಬೇಕು ಒಂದೊಂದು ವೀರನು ಪಾಂಡವರ ಕಡೆ ಭೀಮಾರ್ಜುನ ಸಮಾಯುಧಿ ಅಯ್ಯೋ ಇಷ್ಟು ಜನ ಬಂದ್ಬಿಟ್ರಲ್ಲ ಒಬ್ಬೊಬ್ರು ಯು ವಿರಾಟಶ್ಚ ದ್ರುಪದಶ್ಚ ಧೃಷ್ಟಕೇತು ಚೈಕಿತಾನಃ ಕಾಶಿರಾಜಶ್ಚ ಪುರುಜಿತಿ ಕುಂತಿಭೋಜಶ್ಚ ಶೈಬ್ಯ ನರಪುಂಗಭಾಯುಧ ಮನ್ಯು ಸೌಭದ್ರ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥಾ ಇದು ಹೊಟ್ಟೆ ಉರಿ ಎಷ್ಟೊಂದು ಜನ ಬಂದಿದ್ದಾರಲ್ಲ ನೋಡಿದ್ರು ಭೀಷ್ಮಾಚಾರ್ಯರು ಯಾಕೋ ಹೃದಯದಲ್ಲಿ ಪ್ರಾರಂಭದಲ್ಲಿಯೇ ಕಳವಳವಾಗಿದೆ ದೊರೆಯೋದರಿಗೆ ಅಂತ ತಿಳ್ಕೊಂಡು ದೊಡ್ಡ ಶಂಖವನ್ನು ಎತ್ತಿಕೊಂಡು ಗಟ್ಟಿಯಾಗಿ ಊದಿದರು ದಾವು ಸಿಂಹದಂತೆ ಸಿಂಹನಾದಂ ನದ್ಯ ಉಚ್ಚೈಹಿ ಶಂಖಂ ದದ್ಮು ಪ್ರತಾಪವಾನೇ ಅದು ಕೌರವರ ಕಡೆ ಯುದ್ಧಕ್ಕೆ ಆರಂಭಕ್ಕೆ ಇದೊಂದು ಸಂಕೇತ ಅಂತ ತಿಳ್ಕೊಂಡು ಸಹಸೈವಾಭ್ಯ ಹನ್ಯಂತ ಕೌರವರ ಕಡೆ ಇದ್ದವರು ತಮಟೆ ಗಿಮಟೆ ನಗಾರಿ ವಾದ್ಯ ಗೀದ್ಯ ಕಾಳೆ ಕೊಂಬು ಎಲ್ಲ ಒಟ್ಟಿಗೆ ಊದ್ಬಿಟ್ರು ಕೃಷ್ಣ ನೋಡಿದ ನಮ್ಮನ್ನು ಹೆದರಿಸಿರ ಅಂತ ತಿಳ್ಕೊಂಡು ತಾನು ಆ ಕಡೆಯಿಂದ ಶಂಖವನ್ನು ತಾನೆ ತತಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸಂದನೆ ಚಿತವು ಬಿಳಿ ಕುದುರೆಗಳು ಎಳೆಯುವಂಥ ರಸದಲ್ಲಿ ಮಾಧವ ಪಾಂಡವಶೈವ ಶಂಖ ಹಂದದ್ನು ಪೃಥಕ್ ಪೃಥಕ್ ಪಾಂಚಜನ್ಯಂ ಕೇಶವ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮವ ಮಹಾಶಂಖಂ ಭೀಮಕರ್ಮಾವೃಕೋದರ ಅನಂತ ವಿಜಯಂ ರಾಜ ಕುಂತೀ ಪುತ್ರೋ ಯುಧಿಷ್ಠಿರ ಒಬ್ಬೊಬ್ಬರು ಪೃಥಕ್ ಪೃಥಕ್ ಒಂದೊಂದು ಶಂಖವನ್ನು ಊದಿದರು ಕೌರವರ ಹೃದಯವನ್ನು ಸೀಳಿ ಈ ಶಬ್ದ ಆಕಾಶಕ್ಕೆ ಹೋಗಿ ಭೂಮಿಗೆ ಬಂದು ಅನುರಣನವಾಗಿ ಕೌರವರೆಲ್ಲ ಹೆದರಿದರು ಆ ಹೊತ್ತಲ್ಲಿ ಇನ್ನೊಂದು ಕಡೆ ಆಶ್ಚರ್ಯವಾಯಿತು ದುರ್ಯೋಧನನು ಅತ್ತ ವಿಷಾದಪಟ್ಟ ಅದರಿಂದ ಏನಾಗಲಿಲ್ಲ ಈಗ ಅರ್ಜುನ ವಿಷಾದವನ್ನು ಪಡ್ತಾನೆ ಎರಡು ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವುದೇ ತಾನ್ ನಿರೀಕ್ಷೆ ಹಂ ಯೋದ್ಧಮಾನಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣೇ ಸಮುದ್ರ ನಮ್ಮ ಯುದ್ಧದಲ್ಲಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಕೊಲ್ಲಬೇಕು ನೋಡಬೇಕು ಅಂತ ಕಳ್ಳ ಅರ್ಜುನ ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ವೇ ಅವನಿಗೆ ಈ ವಾಂಟೆಡ್ ಮೋರ್ ಟೈಮ್ ಇನ್ನೇನಿಲ್ಲ ಆಮೇಲೆ ಹೇಳ್ತಾನೆ ಅಯ್ಯೋ ಭೀಷ್ಮರನ್ನ ಕಥಂ ಭೀಷ್ಮ ಸಂಖ್ಯೆ ದ್ರೋಣಂಚ ಅಯ್ಯೋ ಶತ್ರುಗಳಾಗಿದ್ದರೆ ಕೊಲ್ಲಬಹುದು ಗುರುಗಳನ್ನು ಪೂಜಾರ್ಹವು ಅರಿಸುವುದನ ನಾನನ್ನ ಮಾವನನ್ನು ಕೊಲ್ಲಿಲ್ವೇ ಅಂದ ಅವನು ಗುರು ಅಲ್ವೇ ಅಂದ ಕೃಷ್ಣ ಅವನು ಪೂಜಾರ್ಹ ಇರಲಿಲ್ಲ ಅದಕ್ಕೆ ಕೊಂದೆ ಕಂಸನನ್ನು ಭೀಷ್ಮದ್ರೋಣರು ದ್ರೋಣರು ಪೂಜಾರ್ಹರಿದ್ದಾರೆ ಇವ್ರನ್ನ ಯಾಕೆ ಕೊಲ್ಲಲಿ ಏನಾರ ಹಾಕೊಳ್ಳಿ ಅವರೇ ಕೊಂದರೂ ಪರವಾಗಿಲ್ಲ ಯುದ್ಧದಲ್ಲಿ ಪುರುಷರು ಸತ್ತರೆ ಸ್ತ್ರೀಯರೇ ವಿಧಿವಿಯರಾಗ್ತಾರೆ ವಿಧಿವಿಯರಾದವರು ದಾರಿ ಬಿಟ್ಟು ಹೋಗ್ತಾರೆ ಅದರಿಂದ ಸಂಕರವಾಗ್ತದೆ ಅದರಿಂದ ನರಕಪ್ರಾಪ್ತಿ ಆಗುತ್ತೆ ಸಮಾಜವೇ ಕೆಟ್ಟು ಹೋಗುತ್ತೆ ಎಲ್ಲ ದೋಷಗಳಿಗೆ ನಾನೇ ಕಾರಣವಾಗ್ತೇನೆ ಆದ್ದರಿಂದ ನ ಗೋವಿಂದ ಮುಕ್ತ ತೂಷ್ಣೀಂ ಯುದ್ಧ ಮಾಡೋದಿಲ್ಲ ಅಂತ ವಿಸೃಜ್ಯ ಸಶರಂ ಚಾಪಂ ಬಿಲ್ಲು ಬಾಣ ಹಗ್ಗ ಕಟ್ಟಿದ ಬಿಲ್ಲು ಎಲ್ಲ ಕೆಳಗೆ ಹಾಕಿ ರಥೋಪಸ್ಥ ಉಪಾವಿಶತಿ ರಥದ ಮಧ್ಯದಲ್ಲಿ ಕೂತು ಬಿಟ್ಟ ಯುದ್ಧ ಮಾಡೋದಿಲ್ಲ ಅಂತ ಇದರಲ್ಲಿ ಏನು ಬಹಳ ದೊಡ್ಡ ವಿಷಯ ಹದಿನೆಂಟು ಅಧ್ಯಾಯ ಗೀತೆ ಉಪದೇಶ ಮಾಡುವಂಥದ್ದು ಏನಿದೆ ಅಂತ ಕೇಳ್ಬೋದು ಬಹಳ ಸಂಗ್ರಹವಾಗಿ ಹೇಳೋಣ ಯಾವುದೇ ಒಂದು ಕರ್ತವ್ಯ ಕರ್ಮವನ್ನು ಮಾಡಬೇಕಾದ ಕೆಲಸವನ್ನು ಮಾಡುವಾಗ ಮನುಷ್ಯನಿಗೆ ಜೀವನದಲ್ಲಿ ಒಂದು ನಿಶ್ಚಿತ ಬುದ್ಧಿ ಇರಬೇಕು ಇದರಿಂದ ಒಳ್ಳೆಯದಾಗುತ್ತೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದು ಪರಿಪೂರ್ಣ ಗೊತ್ತಿಲ್ಲದೇ ಇದ್ದರೂ ಇದು ಒಳ್ಳೆಯದು ಅನ್ನುವ ಖಾತ್ರಿ ಆದರೂ ಮನುಷ್ಯನಿಗೆ ಇರಬೇಕು ರೈತ ಹೊಲವನ್ನು ಉಳ್ತಾನೆ ಅಯ್ಯೋ ಎದ್ದು ಬದ್ದ ಬೀಜವನ್ನೆಲ್ಲ ಭೂಮಿಗೆ ಚೆಲ್ಲಿ ಅದನ್ನೆಲ್ಲ ಕೊಳೆಯುವಂತೆ ಮಾಡಿ ಯಾವ ನರಕಕ್ಕೆ ಹೋಗ್ತೇನೆ ಅಂತ ಅವನು ನೋಡಬಾರ್ದು ಕೊಳತು ಬೀಜಗಳಿಂದಲೇ ಹೊಸ ಸಸ್ಯ ಉಂಟಾಗ್ತದೆ ಭೂಮಿ ಘಾಸಿ ಆಗುತ್ತಲ್ಲ ಉತ್ತರೆ ಅಂತ ಹೇಳಬಾರದು ಅಯ್ಯೋ ಹುಳ ಹುಪ್ಟೆ ಸಾಯ್ತಲ್ಲ ಅಂತ ಹೇಳಬಾರದು ಅದೆಲ್ಲ ಹೋದ್ರೇ ಪುನಃ ಸೃಷ್ಟಿ ಹಳೆಯದು ಕೂಳೆ ಕಿತ್ತ ಮೇಲೆಯೇ ಹೊಸ ಸೃಷ್ಟಿ ಇದರಿಂದ ಒಳ್ಳೆಯದಾಗುತ್ತೆ ದಿವಸ ನೋಡ್ತೇವೆ ರೈತರು ನೋಡ್ತಾರೆ ನಾವು ನೋಡ್ತೇವೆ ಹಳೆ ಮರಗಳು ಉರುಳ್ತವೆ ಬಿರುಗಾಳಿಯಲ್ಲಿ ಹೊಸ ಮರಗಳು ಬರ್ತವೆ ಹಳೇದು ಹೋದ್ರೇ ಹೊಸದು ಬರುವುದು ಎಲ್ಲವೂ ಇದ್ದದ್ದು ಇದ್ದಂತೆ ಇದ್ದರೆ ಸೃಷ್ಟಿಯಾಗುವುದಿಲ್ಲ ಜೀವನ ನಡೆಯುವುದಿಲ್ಲ ಇದೆಲ್ಲ ಗೊತ್ತಿಲ್ಲವೇ ಅರ್ಜುನನಿಗೆ ಗೊತ್ತಿದೆ ಆದರೆ ನಿಶ್ಚಯವೆಂಬುದೇ ಮನಸ್ಸಿಗೆ ಹಾರಿ ಹೋದಾಗ ಅಜ್ಞಾನಾವೃತವಾಗುತ್ತೆ ವೈದ್ಯರು ಒಂದು ಚಿಕಿತ್ಸಾಲಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಾಗ ಒಬ್ಬ ರೋಗಿಯನ್ನು ಆಸ್ಪತ್ರೆಯಲ್ಲಿ ಮೇಜಿನ ಮೇಲೆ ಮಲಗಿಸಿರ್ತಾರೆ ಆ ಶರೀರದ ಯಾವ ಭಾಗಕ್ಕೆ ಚಿಕಿತ್ಸೆ ಬೇಕೋ ಅದನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ಮುಚ್ಚಿರ್ತಾರೆ ಕೊಯ್ಯಬೇಕಾಗುತ್ತೆ ಹೊಟ್ಟೆಯಾಗಿದ್ದರೆ ಎದೆಯಾಗಿದ್ದರೆ ಬ್ರೈನ್ ಆಪರೇಷನ್ ತಲೆ ಕೂಡ ತೆಗೀತಾರೆ ಮತ್ತೆ ಮುಚ್ಚುತ್ತಾರೆ ಕಟ್ಟುತ್ತಾರೆ ಆದರೆ ವೈದ್ಯನಿಗೆ ಅಲ್ಲಿರಬೇಕಾದ ಪ್ರಜ್ಞೆ ನನಗೆ ಈ ರೋಗಿ ಶತ್ರುವಲ್ಲ ಅವನ ಶರೀರವನ್ನು ನಾನು ದ್ವೇಷದಿಂದ ಕೊಯ್ತಾ ಇಲ್ಲ ಅವನಿಗೆ ಹಿತವಾಗಲಿ ಅಂತ ಮಾಡ್ತಾ ಇದ್ದೇನೆ ರೋಗದ ಅಂಶವನ್ನು ಕಿತ್ತು ಹಾಕಿದರೆ ಮಾತ್ರ ಹೊಸ ಸೃಷ್ಟಿ ಇಷ್ಟು ತಿಳುವಳಿಕೆ ಜಾರಿ ಹೋದರೆ ಚಿಕಿತ್ಸಕನ ಕೈ ನಡುಗುವುದಕ್ಕೆ ಆರಂಭವಾಗ್ತದೆ ಅಧ್ಯಾಪಕ ಪಾಠ ಹೇಳ್ತಾನೆ ತಪ್ಪು ಬರೆದಿದ್ದರೆ ಹುಡುಗನಿಗೆ ಎರಡು ಬೀರ್ತಾನೆ ಅಕ್ಷರ ಬಟ್ಟಾಗಿದ್ರೆ ಉತ್ತರ ತಪ್ಪಾಗಿದ್ರೆ ಕೆಂಪು ಶಾಯಿಯಲ್ಲಿ ಹೊಡೆದು ಹಾಕಿ ಇನ್ನೊಮ್ಮೆ ಬರ್ಕೊಂಬ ಸರಿ ಮಾಡು ಅಂತ ಹೇಳ್ತಾನೆ ಅಯ್ಯೋ ಕಷ್ಟಪಟ್ಟು ಬರೆದಿದ್ದೆ ಹೊಡೆದು ಹಾಕಿಬಿಟ್ರಲ್ಲ ಸೊನ್ನೆ ಮಾರ್ಕ್ಸ್ ಕೊಟ್ರಲ್ಲ ಅಂತ ಅವನು ಬೇಜಾರು ಮಾಡ್ಕೋಬಾರ್ದು ಯಾಕೆಂದರೆ ಇದೆಲ್ಲ ಹೊಸ ಸೃಷ್ಟಿ ಅವನಿಗೆ ವಿದ್ಯೆ ಬರುವುದಕ್ಕೆ ಹೊಸ ದಾರಿ ಶಿಕ್ಷೆ ಇಲ್ಲದೆ ರಕ್ಷೆ ಇಲ್ಲ ಶಿಕ್ಷೆ ಎಂಬುದು ರಕ್ಷೆ ಇನ್ನೊಂದು ರೂಪ ಇಲ್ಲಿ ಹಿಂಸೆ ಅಹಿಂಸೆ ವರ್ಣ ಆಶ್ರಮ ಎಲ್ಲ ಧರ್ಮಗಳ ಗೊಂದಲ ಮಾಡಿಕೊಂಡಿದ್ದಾನೆ ಅರ್ಜುನ ಹಿಂಸೆ ಎಂಬುದು ಇಂತಿಂಥ ಕೆಲಸ ಮಾತ್ರ ಹಿಂಸೆ ಅಂತ ಪಟ್ಟಿ ಕೊಡೋಕ್ಕಾಗೋದಿಲ್ಲ ಯಾವುದೇ ಕೆಲಸದಲ್ಲಿ ಹಿಂಸೆಯೂ ಇರಬಹುದು ಅಹಿಂಸೆಯೂ ಇರಬಹುದು ಪತಿಪತ್ನಿಯರು ಸಂಗಮಿಸಿ ಹೊಸ ಮಗುವನ್ನು ಉಂಟು ಮಾಡ್ತಾರೆ ಆ ಸಂಗಮದಲ್ಲಿ ಹಿಂಸೆ ಅಂತ ಕೆಲವರು ಕಾಣಬಹುದು ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಹಿಂಸೆ ಇರುವುದಿಲ್ಲ ಎಲ್ಲಿ ಹಿಂಸೆ ಇರ್ತದೆ ಅಲ್ಲಿ ಪ್ರೀತಿ ಇರುವುದಿಲ್ಲ ಸೃಷ್ಟಿ ಎಂಬುದು ಹಿಂಸೆಯಿಂದ ಬರುವುದಿಲ್ಲ ನವಸೃಷ್ಟಿ ಎಂಬುವುದು ಪ್ರೀತಿಯಿಂದ ಬರ್ತದೆ old order changeth yielding place to new ಒಬ್ಬ ಇಂಗ್ಲೀಷ್ ಕವಿ ಹೇಳಿದ ಹಳೆಯದು ಉರುಳುತ್ತದೆ ಹೊಸದು ಬರುತ್ತದೆ ಪ್ರತಿ ವರ್ಷವೂ ನೋಡ್ತೇವೆ ಅದೇ ಮರದಲ್ಲಿ ಹಳೆ ಎಲೆಗಳೆಲ್ಲ ಉದುರಿ ಹೋಗ್ತವೆ ಅಯ್ಯೋ ಒಣಗಿ ಹೋಯ್ತಲ್ಲ ಮರ ಶಿಶಿರ ಅಂತ ಹೇಳೋ ಹೊತ್ತಿಗೆ ಎಲ್ಲಿಂದಲೂ ಒಳಗಿಂದ ಉಗ್ಗಿ ಬರ್ತದೆ ಹಸಿರು ಎಲೆಗಳು ಚಿಗುರು ಚಿಗುರು ಮೊಳ್ಕೊಳ್ತವೆ ಇದು ಸೈಕಲ್ ಪ್ರಕೃತಿಯಲ್ಲಿ ಒಂದು ವರ್ತುಳಾಕಾರದಲ್ಲಿ ಬದಲಾವಣೆ ಅನ್ನೋದು ಚಲನಾತ್ಮಕವಾದ ಜಗತ್ತಲ್ಲಿ ಒಳ್ಳೆಯದಕ್ಕೆ ಬರ್ತದೆ ಇದನ್ನೆಲ್ಲ ಯಾಂತ್ರಿಕವಾಗಿ ಮಾಡ್ತಾರೆ ರೈತರು ವೈದ್ಯರು ಸಮಾಜಕ್ಕೆ ಸೃಷ್ಟಿಗೆ ಬೇಕಾದ ಎಲ್ಲ ಕಾರ್ಯಕರ್ತರು ಇದನ್ನು ಮಾಡ್ತೇವೆ ಹಾನಿಕರವಾದ ವೃತ್ತಿಗಳಲ್ಲಿ ಇದು ಬರುವುದಿಲ್ಲ ವೃಥಾಹಿಂಸೆ ಹಿಂಸೆ ಪಶುಗಳನ್ನು ಕೊಲ್ಲುವುದು ಮದ್ಯವನ್ನು ಇಳಿಸುವುದು ಮದ್ಯವನ್ನು ಮಾರುವುದು ವೇಶ್ಯಾವಾಟಿಕೆ ನಡೆಸುವುದು ಸುಳ್ಳಾಡುವುದು ಮೋಸ ಇದೆಲ್ಲ ಜೀವನಕ್ಕೆ ಬೇಕಾದ ವೃತ್ತಿಯಲ್ಲ ಜೀವನಕ್ಕೆ ಬೇಕಾದ ವೃತ್ತಿಗಳಲ್ಲಿ ಘೋರವಾದದ್ದು ಅಂತ ಕಾಣುವುದು ಕ್ಷತ್ರಿಯನ ಕರ್ತವ್ಯ ಯುದ್ಧವೆಂಬುದು ಅದು ಘೋರವೇ ಅಲ್ಲ ಸಾತ್ವಿಕವಾಗಿದ್ದರೆ ಒಳ್ಳೆಯದೇ ನೀವಾಗಿ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳೋದಿಲ್ಲ ಶಾಸ್ತ್ರಗಳು ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸಬೇಕು ರಾಷ್ಟ್ರವನ್ನು ಒಗ್ಗೂಡಿಸಬೇಕು ಪರಕೀಯರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರಲ್ಲ ಅದು ಹಿಂಸೆ ದಾಳಿ ಮಾಡಿದಾಗ ಪೃಥ್ವಿರಾಜ್ ಮೊದಲಾದವರು ಆತ್ಮಾರ್ಪಣೆ ಮಾಡಿದ್ರಲ್ಲ ಅದು ಅಹಿಂಸೆ ಆದ್ದರಿಂದ ಹಿಂಸೆ ಎಂಬುದು ಒಂದೇ ಕೆಲಸದಲ್ಲಿ ಎರಡು ಮುಖಗಳಾಗಬಹುದು ಉದ್ದೇಶದ ಮೇಲೆ ಹೋಗುತ್ತೆ ಒಳ್ಳೆಯದಾಗಲಿ ಅಂತ ಮಾಡಿದರೆ ಅದು ಅಹಿಂಸೆ ಆದ್ದರಿಂದ ಅರ್ಜುನನಿಗೆ ತುಂಬ ಗೊಂದಲ ಬಂದಿದೆ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಅರ್ಜುನ ಏನೇನು ತೊಂದರೆ ಪಟ್ಟಿದ್ದಾನೆಯೋ ಎಳೆ ಎಳೆಯಾಗಿ ವಿಚಿ ಭಗವಂತ ಶ್ರೀಕೃಷ್ಣ ಅವನಿಗೆ ಒಂದೊಂದು ಅಧ್ಯಾಯದಲ್ಲಿ ಪಾಠವನ್ನು ಕಲಿಸ್ತಾನೆ ನೋಡಪ್ಪ ಸತ್ತವರಿಗೆ ಅಳಬೇಕೆ ಹೊರತು ಅಳು ಅಳಬಾರದು ಬದುಕಿರುವಾಗ ಯಾರು ಅಳ್ತಾರೇನು ಅಶೋಚಾನನ್ವ ಶೋಚಸ್ತಂ ಪ್ರಜ್ಞಾ ಬಾದಾಂಶ ಭಾಷಸೆ ಇನ್ನು ಭೀಷ್ಮ ಸತ್ತೆ ಎಲ್ಲ ಅಳ್ತಾ ಇದ್ದೀಯೇ ದ್ರೋಣ ಎಲ್ಲ ಅಳ್ತಾ ಇದ್ದೀಯೇ ಕರ್ಣಾಸತ್ತೆ ಎಲ್ಲ ಅಳ್ತಾ ಇದ್ದೀಯೇ ಯಾರಿಗೋಸ್ಕರ ಅಳ್ತೀಯೋ ಅಳುವುದು ಜೀವನದಲ್ಲಿ ಮುಖ್ಯ ವ್ಯಾಪಾರ ಆಗಬಾರದು ಗತಾಸು ನಗತಾಸುಂಶ ಅನಾನುಶೋಚಂತಿ ಪಂಡಿತಾ ಮನುಷ್ಯನಿಗೆ ಹುಟ್ಟು ಸಾವು ಇದು ಚಕ್ರ ದೇವರಲ್ಲಿ ಪ್ರಪತ್ತಿ ಮಾಡದೇ ಇದ್ದರೆ ಹುಟ್ಟಿದವನು ಸಾಯ್ತಾನೆ ಹುಳ ಹುಪ್ಪಟೆಯಂತೆ ಸತ್ತವನು ಮಟ್ಟೆ ಹುಟ್ಟಿ ಬರ್ತಾನೆ ಕ್ಷತ್ರಿಯನಿಗೆ ಸ್ವರ್ಗದ ಜಾಗ ಅವನಿಗೆ ಮೋಕ್ಷ ಇಲ್ಲದೇ ಇದ್ದರೂ ವೀರ ಸ್ವರ್ಗ ಉಂಟು ಅಂತ ಹೇಳ್ತಾರೆ ಹತೋವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ಕರ್ಮಣ್ಯೇವಾಧಿಕಾರಸ್ಥೇ ಮಾಬಲೇಶು ಕದಾಚನ ಮನುಷ್ಯನಿಗೆ ಕರ್ತವ್ಯ ಕರ್ಮ ಅಷ್ಟೇ ಮಾಡು ಭಗವಂತ ಇದರಿಂದ ಏನು ಬಂತು ಅದನ್ನು ಯೋಚನೆ ಮಾಡಬಾರ್ದು ನಾ ಮಾಡೋ ಕೆಲಸ ನಾನು ಮಾಡ್ತೇನೆ ತಕ್ಕಡಿ ಸರಿಯಾಗಿ ತೋರ್ತೇನೆ ಯಾವನು ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ ಎಂಬತ್ತು ಮಾರ್ಕ್ಸ್ ಯಾರಿಗೆ ಎಂಟು ಮಾರ್ಕ್ಸ್ ಯಾರಿಗೆ ಎಂಟನೇ ಮಾರ್ಕ್ಸ್ ಬಂತು ಅಂತ ಒಬ್ಬ ಹುಡುಗನೇನು ಹಾಕ್ಕೊಂಡ್ರೆ ಎಂಟು ಮಾರ್ಕ್ಸ್ ಹಾಕಿದ ಆ ಮಾಸ್ತರಿಗೆ ಪಾಪ ಫಲ ಬರುವುದಿಲ್ಲ ಅವನು ಬರದಿದ್ದಕ್ಕೆ ಅವನು ಮಾರ್ಕ್ಸ್ ಕೊಡ್ತಾನೆ ಅವನು ಸಾಯಬೇಕು ಅಂತ ಉದ್ದೇಶವಲ್ಲ ಆದ್ದರಿಂದ ಮನಸ್ಸು ಬ್ರಾಹ್ಮೀ ಸ್ಥಿತಿಯಲ್ಲಿರಬೇಕು ಆಮೆಯಾದದ್ದು ಆದದ್ದು ತನ್ನ ಕೈ ಕಾಲುಗಳನ್ನು ಒಳಗೆ ಎಳೆದುಕೊಂಡಿರುವಂತೆ ಮನುಷ್ಯ ಇಂದ್ರಿಯಗಳನ್ನು ಒಳಗೆ ಸೆಳೆದುಕೊಂಡು ಸ್ಥಿಮಿತ ಬುದ್ಧಿಯಲ್ಲಿದ್ದು ಮಾಡಬೇಕಾದನ್ನು ಮಾಡಬೇಕು ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ಎರಡನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆಯೋಗ ಹೇಳ್ತಾನೆ ಜೀವನವೆಲ್ಲ ಒಂದು ವಿಚಿತ್ರವಾದ ಕರ್ಮಚಕ್ರ ಎಂಬುದನ್ನು ಮೂರನೇ ಅಧ್ಯಾಯದಲ್ಲಿ ಹೇಳ್ತಾನೆ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತೋಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸಥ ದೇವತೆಗಳು ಮಳೆ ಕೊಡ್ತಾರೆ ನದಿಯನ್ನು ಉಂಟು ಮಾಡ್ತಾರೆ ಬಿಸಿಲು ಮಳೆ ಗಾಳಿಯನ್ನು ಕೊಡ್ತಾರೆ ಮನುಷ್ಯರು ಬೀಜಗಳನ್ನು ಭೂಮಿಯಲ್ಲಿ ಬಿತ್ತುತ್ತಾರೆ ಭೂಮಿ ಎನ್ನುವುದು ಒಂದು ಕಾಮಧೇನು ಒಂದು ಕಾಳು ಬಿತ್ತಿದರೆ ನೂರು ಕಾಳನ್ನು ಕೊಡುತ್ತದೆ ಭೂಮಿಗೆ ನಾವೇನೂ ಕೊಡದೆ ಹೋದರೆ ಅದು ಫಸಲನ್ನು ಕೊಡುವುದಿಲ್ಲ ದೇವತೆಗಳು ಮನುಷ್ಯರಿಗೂ ಅನಿವಾರ್ಯವಾದ ಒಂದು ಸಂಬಂಧ ಉಂಟು ಎಂಬುದನ್ನು ಮೂರನೇ ಅಧ್ಯಾಯದಲ್ಲಿಯೂ ಅದರ ಕರ್ಮಯೋಗದ ನಾನಾ ಪ್ರಕಾರಗಳನ್ನು ದ್ರವ್ಯಯಜ್ಞ ತಪೋಯಜ್ಞ ಜ್ಞಾನಯಜ್ಞ ಯೋಗಯಜ್ಞ ಯಜ್ಞ ಪರಾಹ ಇವೆಲ್ಲವನ್ನು ಹೇಳ್ತಾನೆ ಕರ್ಮಯೋಗ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ಇದರಿಂದ ಏನು ಬರ್ತದೆ ಅನ್ನೋ ತಿಳುವಳಿಕೆ ಬರ್ತಾ ಬರ್ತಾ ನಾನು ಬರೀ ಶರೀರವಲ್ಲ ನನ್ನಲ್ಲೊಂದು ಆತ್ಮ ಇದೆ ಅಂತ ತಿಳುವಳಿಕೆ ಉಂಟಾಗುವುದು ಜ್ಞಾನಯೋಗದ ಅಂಕುರಾವಸ್ಥೆ ಆತ್ಮ ಎಂಬುವುದು ಹುಟ್ಟಿಲ್ಲದೇ ಇರುವುದು ಆತ್ಮ ಎಂಬುವುದು ಸಾವಿಲ್ಲದೇ ಇರುವುದು ಅದು ಜ್ಯೋತಿ ಇದ್ದಂತೆ ಜ್ಯೋತಿಯನ್ನೇ ಬೆಳಗಿಸಬೇಕು ಆತ್ಮಜ್ಞಾನವಿಲ್ಲದೆ ಮಾಡಿದ ಕರ್ಮ ವ್ಯರ್ಥ ಎಂಬುದನ್ನು ಹೇಳಿ ಅದಕ್ಕಾಗಿ ಧ್ಯಾನಯೋಗ ಪ್ರಕಾರವನ್ನು ಹೇಳ್ತಾನೆ ಶುಚಿಯಾದ ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ನೇತ್ರದ ದೃಷ್ಟಿಯನ್ನು ಧ್ಯಾನ ಮಾಡಿಕೊಂಡು ಹೇಗೆ ದೀಪವು ಗಾಳಿ ಇಲ್ಲದೆ ಒಂದೇ ರೀತಿ ಇರುತ್ತದೆಯೋ ಆ ರೀತಿಯ ಮನಸ್ಸನ್ನು ಭಗವಂತನಲ್ಲಿ ನಿಶ್ಚಲವಾಗಿ ಕೇಂದ್ರೀಕರಿಸಬೇಕು ಕರ್ಮಿಭ್ಯಚ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ ಯೋಗದಲ್ಲಿ ಹೋಗು ಎಂಬುದಾಗಿ ಹೇಳ್ತಾನೆ ಸನ್ಯಾಸ ಬೇರೆಯಲ್ಲ ಯೋಗ ಬೇರೆಯಲ್ಲ ಆರಂಭದಲ್ಲಿ ಕರ್ಮಯೋಗ ಮಧ್ಯದಲ್ಲಿ ಅದು ಸನ್ಯಾಸ ಅಂದರೆ ಅದು ಜ್ಞಾನಯೋಗ ಕೊನೆಯಲ್ಲಿ ಭಕ್ತಿ ಯೋಗ ಜ್ಞಾನ ಕರ್ಮ ಭಕ್ತಿ ಇದು ಮೂರು ಏನು ಯಾವುದೇ ಕೆಲಸ ಮಾಡುವಾಗ ಮನುಷ್ಯನಿಗೆ ನಾವು ಹೇಳ್ತೇವೆ ಫೀಲಿಂಗ್ಸ್ ಅಂತ ಇರ್ತದೆ ನಾಲೆಡ್ಜ್ ಅಂತ ಇರ್ತದೆ ಡಿವೋಷನ್ ಅಂತ ಇರ್ತದೆ ಇಂಗ್ಲೀಷಲ್ಲಿ ಹೇಳೋದು ಅರ್ಥವಾಗುತ್ತೆ ಒಂದು ಮಾತಾಡುವ ಕೆಲಸ ತಗೊಳ್ಳಿ ಮಾತಾಡುವುದರಲ್ಲಿ ನಾಲಿಗೆ ಹಲ್ಲನ್ನು ಮುಟ್ಟಿ ನಾನಾ ಶಬ್ದೋತ್ಪತ್ತಿಯನ್ನು ಮಾಡುವುದು ಕರ್ಮ ಶಬ್ದಗಳ ಹಿಂದೆ ಅಡಗಿರುವುದು ಜ್ಞಾನ ಅದನ್ನು ಇನ್ನೊಬ್ಬರಿಗೆ ಕೊಡುವಾಗ ಉಂಟಾಗುವ ಪ್ರೀತಿ ಏನಿದೆಯಲ್ಲ ಅದು ಭಕ್ತಿ ಇದು ಈಶ್ವರನಿಗೆ ಅರ್ಪಿತವಾದರೆ ಪರಿಪೂರ್ಣವಾದಂತಹ ಯೋಗವಾಗುತ್ತೆ ಹೀಗೆ ಕರ್ಮಜ್ಞಾನ ಭಕ್ತಿಗಳ ಸಮನ್ವಯವನ್ನು ಹೇಳ್ತಾ ಭಕ್ತಿಯೋಗದ ರಹಸ್ಯವನ್ನು ಏಳು ಎಂಟು ಒಂಬತ್ತನೇ ಅಧ್ಯಾಯಗಳಲ್ಲಿ ಭಗವಂತ ಅರ್ಜುನನಿಗೆ ಉಪದೇಶ ಮಾಡಿ ಎಷ್ಟೋ ಜನ ಇರ್ತಾರೆ ಎಲ್ಲರೂ ಒಂದೇ ರೀತಿ ಪ್ರೀತಿಯನ್ನು ಭಗವಂತನಲ್ಲಿ ಮಾಡೋದಿಲ್ಲ ನಾಸ್ತಿಕರ ವಿಷಯ ಬಿಟ್ಟುಬಿಡೋಣ ಅದು ಆಸುರಿ ಯೋಗ ದೈವಿಯೋಗದಲ್ಲಿದ್ದವರು ಕೆಲವರು ಆರ್ತಃ ಜಿಜ್ಞಾಸುಹು ಅರ್ಥಾರ್ಥಿ ಕಷ್ಟ ಇದೆ ಬಿಡುಗಡೆ ಮಾಡು ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಒಂದು ರೀತಿಯ ಭಕ್ತ ನನಗೆ ಕೈವಲ್ಯವೆಂಬ ಮೋಕ್ಷ ಬೇಕು ಅಂತ ಕೇಳುವುದು ಎರಡನೇ ಪಕ್ಷ ಇದ್ದ ಐಶ್ವರ್ಯ ಸಾಲದು ಇನ್ನಷ್ಟು ಕೊಡು ಅಂತ ಕೇಳುವುದು ಇನ್ನೊಂದು ಪಕ್ಷ ಕೊನೆಯವನೊಬ್ಬ ಇದ್ದಾನೆ ದೇವರನ್ನು ದೇವರಿಗಾಗಿಯೇ ಪ್ರೀತಿ ಮಾಡುವ ಸ್ವಯಂ ಪ್ರಯೋಜನ ವ್ಯಾಪಾರಿ ತೇಷಾಮ್ಯಾನಿ ನಿತ್ಯಯುಕ್ತ ಏಕಭಕ್ತ ವಿಶಿಷ್ಟತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ ಉದಾರ ಸರ್ವಯೇ ವೈಷ ಎಲ್ಲರೂ ಉದಾರರಾಗಿದ್ದರೂ ಕೂಡ ಜ್ಞಾನೀತು ಆತ್ಮ ಇವಮೇವತಃ ಯಾಕೆ ಆಸ್ಥಿತ ಸಹಿಯುಕ್ತಾತ್ಮ ಅಂಗತಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಕೃಷ್ಣನಿಗೆ ಎಲ್ಲವನ್ನೂ ಅರ್ಪಿಸಬೇಕು ಅವನಿಲ್ಲದೆ ನಾನು ಬದುಕಲಾರೆ ಬಾಳಲಾರೆ ಉಸಿರು ಅವನದೇ ಶರೀರವೂ ಅವನದೇ ಜ್ಞಾನವೋ ಅವನದೇ ವಿದ್ಯೆಯೂ ಅವನದೇ ಐಶ್ವರ್ಯವೋ ಅವನದೇ ಅನ್ನುವುದು ಅನೇಕ ಜನ್ಮಗಳ ಕೊನೆಯಲ್ಲಿ ಒಬ್ಬನಿಗೆ ಬರುತ್ತದೆ ಪ್ರಪತಿ ಭಕ್ತಿ ಎನ್ನುವುದು ಸಾಮಾನ್ಯವಾದದ್ದಲ್ಲ ಅಂಥೇಳಿ ಈ ಲೋಕದಲ್ಲಿ ಯಾರೂ ಶಾಶ್ವತವಾಗಿ ಉಳಿಯೋದಿಲ್ಲ ಸತ್ತವರು ಮತ್ತೆ ಮತ್ತೆ ಹುಟ್ಟುವುದು ಒಂದು ದಾರಿ ಮೋಕ್ಷವನ್ನು ಹೊಂದುವುದು ಇನ್ನೊಂದು ದಾರಿ ಇದು ಒಂದು ಬಿಳಿ ದಾರಿ ಒಂದು ಕಪ್ಪು ದಾರಿ ಶುಕ್ಲಕೃಷ್ಣೆ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾಯಾತಿ ಅನಾವೃತ್ಯಂ ಅನ್ಯಯಾ ವರ್ತತೆ ಪುನಃ ಅಲ್ಲಿಂದ ಆಚೆಗೆ ಭಕ್ತಿಯೋಗದ ರಹಸ್ಯವನ್ನು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ನನ್ನಲ್ಲಿ ಎಲ್ಲವನ್ನು ಅರ್ಪಿಸಿ ಚಿಂತನೆ ಸರ್ವದೇ ನನ್ನನ್ನೇ ಮಾಡ್ತಕ್ಕವನ ಸರ್ವವಿಧ ಯೋಗಕ್ಷೇಮವನ್ನು ನಾನೇ ಮಾಡ್ತೇನೆ ಆದರೆ ಆ ರೀತಿಯ ಒಂದು ಏಕ ಮುಖದ ಒಂದೇ ಗುರಿಯ ದರ್ಭಾಗ್ರದ ನಿಶ್ಚಿತವಾದ ಭಕ್ತಿ ಮಾಡುವ ಜನ ತುಂಬ ಕಡಿಮೆ ಆದ್ದರಿಂದ ಅರ್ಜುನ ಯುದ್ಧ ಮಾಡುವಾಗಲೂ ನನ್ನನ್ನು ಮರೆಯಬೇಡ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮಯ ವೈಷ್ಯಸಿ ಸತ್ಯಂತೆ ಪ್ರತಿಜಾರೆ ಪ್ರಿಯೋಸಿಮೇ ಈ ಶ್ಲೋಕ ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲಿ ಹದಿನೆಂಟನೇದರ ಕೊನೆಯಲ್ಲಿ ಎರಡು ಸಲ ಬರುತ್ತದೆ ಮನ್ಮನಾಭವ ಮದ್ಭಕ್ತಃ ನನ್ನಲ್ಲಿ ಮನಸ್ಸು ಹಾಕು ನನ್ನಲ್ಲೇ ಪ್ರೀತಿ ಮಾಡು ನನಗೆ ಯಜ್ಞ ಮಾಡು ನನ್ನಲ್ಲೇ ಅನ್ನವನ್ನು ಅರ್ಪಿಸು ಬಹಳ ಮೋಹಕವಾದ ಶ್ಲೋಕ ಇದೆ ಭಕ್ತಿಯೋಗದ ಗುಟ್ಟು ಅರ್ಜುನ ಕೇಳಿದ ಲೋಕದಲ್ಲಿ ಎಲ್ಲ ಕಡೆ ನೀನಿದ್ದೀ ಅಂತ ಹೇಳ್ತಾರೆ ಅದು ನೋಡ್ಬೋದು ಅಂತ ಕೇಳಿದಾಗ ಹತ್ತನೇ ಅಧ್ಯಾಯದಲ್ಲಿ ತನ್ನ ಮಹಿಮೆ ಲೋಕದಲ್ಲಿ ಎಲ್ಲೆಲ್ಲಿ ಚೆಲ್ಲಿದೆ ಹೌ ಎಕ್ಸಲೆನ್ಸ್ ಇಸ್ ಸ್ಕ್ಯಾಟರ್ಡ್ ಎಲ್ಲಿ ವೈಭವ ಕಾಣ್ತೀರಿ ಅದೆಲ್ಲ ಕೃಷ್ಣನದು ಎಲ್ಲಿ ಚಲುವನ್ನು ಕಾಣ್ತೀರಿ ಅದು ಕೃಷ್ಣನದು ಎಲ್ಲಿ ಅತಿಮಾನುಷತ್ವ ಮನುಷ್ಯರಲ್ಲಿ ಹೆಚ್ಚು ಬುದ್ಧಿವಂತರು ಪರ್ವತಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಆನೆಗಳಲ್ಲಿ ಶ್ರೇಷ್ಠವಾದದ್ದು ನದಿಗಳಲ್ಲಿ ಶ್ರೇಷ್ಠವಾದದ್ದು ಶ್ರೇಷ್ಠ ಎಂಬುದರಲ್ಲೆಲ್ಲ ಇರ್ತೇನೆ ಅಂತ ಹತ್ತನೇ ಅಧ್ಯಾಯದಲ್ಲಿಯೂ ಆ ಎಲ್ಲವೂ ತನ್ನಲ್ಲಿರುವುದನ್ನು ವಿಶ್ವರೂಪಾಧ್ಯಾಯದಲ್ಲಿಯೂ ಒಂದರಲ್ಲಿ ಅಲ್ಲ ಎಲ್ಲದರಲ್ಲಿ ಒಂದು ಎಂಬುವ ಅಮೋಘವಾದ ವೈದಿಕ ಸಿದ್ಧಾಂತವನ್ನು ಹತ್ತು ಮತ್ತು ಹನ್ನೊಂದನೇ ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ ವಿಶ್ವರೂಪವನ್ನು ಒಳಗಣ್ಣಿಂದ ನೋಡು ಹೊರಗಣ್ಣಿಂದ ಕಾಣೋಕ್ಕಾಗೋದಿಲ್ಲ ಅಂತ ದಿವ್ಯಂ ದದಾಮಿ ಚಯ ಚಕ್ಷು ಪಶ್ಚಮೇ ಯೋಗಮೈಶ್ವರಂ ಅಲ್ಲಿ ಕೃಷ್ಣನ ತೆರೆದ ದೊಡ್ಡ ಬಾಯಿಯಲ್ಲಿ ಒಂದು ಕಡೆ ಭೀಷ್ಮ ದ್ರೋಣಾದಿಗಳು ಇನ್ನೊಂದು ಕಡೆಯಲ್ಲಿ ಸಹ ಅಸ್ಮದೀಯೇ ರಪಿ ಮುಖ್ಯೈ ಪಾಂಡವರು ಪ್ರವೇಶ ಮಾಡುವ ಕರಾಳವಾದ ವದನವನ್ನು ಕಂಡು ಯಾರಯ್ಯ ನೀನು ಅಂತ ಕೇಳ್ತಾನೆ ಅರ್ಜುನ ಕಾಲೋಸ್ಮಿ ಕೃತ್ ಪ್ರವೃದ್ಧ ನಾನು ಕಾಲಸ್ವರೂಪಿ ಈಗ ಜಗತ್ತನ್ನು ಮುಗಿಸ್ತಾ ಇದ್ದೇನೆ ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತಃ ಋತೇ ಪಿತ್ವಾ ನ ಭವಿಷ್ಯಂತೆ ಸರ್ವೇ ನೀನಿಲ್ಲದೇ ಇದ್ದರೂ ಇನ್ನೊಬ್ಬರ ಕೈಯಲ್ಲಿ ಲೋಕವನ್ನು ಮುಗಿಸ್ತೇನೆ ಅಂತ ಹೇಳಿ ಕೃಷ್ಣ ತನ್ನ ಕಾಲ ಸ್ವರೂಪವನ್ನು ತೋರಿಸ್ತಾನೆ ಭೀಷ್ಮ ದ್ರೋಣ ಎಲ್ಲರೂ ಅವನ ಬಾಯಲ್ಲಿ ಹೋಗ್ತಾ ಇದ್ದಾರೆ ಬಹಳ ಸಾಂಕೇತಿಕವಾದ ಚಿತ್ರ ಅದನ್ನು ನೋಡಿ ಭಯಪಡ್ತಾನೆ ಅರ್ಜುನ ನನಗೆ ಇದು ಸಾಕು ನಿನ್ನ ಮುನ್ನಿನ ರೂಪವನ್ನು ತೋರಿಸು ತದೇವ ಮೇ ದರ್ಶಿಯ ದೇವರೂಪಂ ಕಿರೀಟನಂ ಗಜನಂ ಚಕ್ರಣಂ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಾರ್ಥಸಾರ್ಥಿ ರೂಪವನ್ನು ಮತ್ತೆ ತೋರಿಸಿ ಆಮೇಲೆ ವಿವರಿಸ್ತಾನೆ ಅವನಿಗೆ ನನ್ನ ಭಕ್ತ ಹೇಗಿರಬೇಕು ಅಂತ ಲಕ್ಷಣಗಳನ್ನು ಹೇಳಿ ಇನ್ನೊಂದು ಸಿದ್ಧಾಂತವನ್ನು ಹೇಳ್ತಾರೆ ಭಗವದ್ಗೀತೆಯ ಹೃದಯ ಈ ಭೂಮಿ ಎಂಬುದು ಒಂದು ಕ್ಷೇತ್ರ ಹೊಲ ಇದ್ದಂತೆ ಜೀವಾತ್ಮರೆಲ್ಲ ಬೀಜ ಇದ್ದಂತೆ ಕ್ಷೇತ್ರವೆಂಬುದು ಭಗವಂತನ ಪ್ರಕೃತಿ ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಹಂ ಬೀಜ ಪ್ರದರ್ಪಿತ ಇದರಲ್ಲಿ ಪ್ರತಿಯೊಬ್ಬ ಜೀವಾತ್ಮನನ್ನು ಬೀಜದಂತೆ ಹಾಕಿ ಅವನು ಬೆಳೆದು ಪರಿಪೂರ್ಣವಾಗಿ ಪಕ್ವವಾದಾಗ ಆ ಹಣ್ಣನ್ನು ಉಪಯೋಗ ಮಾಡುವನ್ನು ನಾನು ಕಾಣಪ್ಪ ಆದ್ದರಿಂದ ಈ ಭೂಮಿ ಎಂಬುದು ಪವಿತ್ರ ಜನ್ಮವೆಂಬುದು ಪವಿತ್ರ ಜನ್ಮ ಸಾರ್ಥಕ್ಯ ಮಾಡಿಕೊಳ್ಳಬೇಕು ಪರಿಪೂರ್ಣತ್ವವನ್ನು ಹೊಂದಬೇಕು ಅಂಥೇಳಿ ಹದಿಮೂರರಿಂದ ಆರಂಭ ಮಾಡಿ ಅದಕ್ಕೆ ಅನುಗುಣವಾಗಿ ಮನುಷ್ಯ ತನ್ನ ತ್ರಿಗುಣಾತ್ಮಕ ಶರೀರದಲ್ಲಿ ಸತ್ತು ಗುಣವನ್ನು ಬೆಳೆಸಿಕೊಳ್ಳಬೇಕು ರಾಜಸಿ ತಾಮಸಿ ಗುಣಗಳನ್ನು ಬಿಡಬೇಕು ಆ ಗುಣಗಳೆಂದರೆ ಹೇಗೆ ಆಹಾರದಲ್ಲಿ ಹೇಗೆ ಬರುತ್ತೆ ಅಂತ ಅದರಿಂದ ಬರುವ ಶ್ರದ್ಧಾತ್ರೆಗಳನ್ನು ವಿವರಿಸಿ ತಿದ್ದುವುದಕ್ಕಾಗದೇ ಇರತಕ್ಕಂಥ ಕೆಲವು ಆಸುರಿ ಜನಗಳ ಸ್ವಭಾವವನ್ನು ವಿವರಿಸಿ ಇದು ಯುದ್ಧ ಅಂತ ಹೇಳಿ ಕೊನೆಯಲ್ಲಿ ಎಲ್ಲ ಎಲ್ಲ ಗಮನವಾಗಿ ಕೇಳಿಕೊಂಡು ಯಾ ಕಚ್ಚಿದೇತ ಅರ್ಥ ಅಥವಾ ಏಕಾಗ್ರೇಣ ಚೇತಸ ಏಕಾಗ್ರವಾಗಿ ಕೇಳಿದೀಯಾ ನಿನಗೆ ಅಜ್ಞಾನ ಹೋಯಿತೆ ಇನ್ನೊಮ್ಮೆ ಹೇಳ ಮನ್ಮನಾಭೂಮದ್ ಭಕ್ತ ಅರ್ಜುನ ಗಳಗಳಗಳ ಅಂತ ಹೇಳ್ತಾರೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಒಂದು ಯುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಬೇಕೇ ಇದೆಲ್ಲವನ್ನು ಯಾವತ್ತು ನಾನು ಮುಗಿಸೋದು ಇದರಲ್ಲಿ ನನಗೆ ಪರಿಣತಿ ಬರುವುದು ಯಾವತ್ತು ಅದರಲ್ಲಿ ಸಿದ್ಧಿ ಪಡೆಯೋದು ಯಾವತ್ತು ಅಂತ ಹೇಳಿದಾಗ ಭಗವಂತ ಅವನಿಗೆ ಇನ್ನೊಂದು ಪರ್ಯಾಯ ಮಾರ್ಗ ಹೇಳ್ತಾನೆ ಇದು ಭಕ್ತಿಯೋಗ ಕಷ್ಟವಾದ ಪಕ್ಷದಲ್ಲಿ ಎಲ್ಲವನ್ನೂ ನನಗೆ ಅರ್ಪಿಸು ಸರ್ವಧರ್ಮಾನ್ ಪರಿತ್ಯಜ್ಯ ಅಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ನೀನು ಅಳಬೇಡ ಮಾಡುವಾಗ ಏನು ಮಾಡಿದರೂ ಕೃಷ್ಣಾರ್ಪಣ ಅನ್ನೋ ಬುದ್ಧಿ ಇಟ್ಟುಕೊಂಡು ನನ್ನ ಕೈಯಲ್ಲಿನ ಒಂದು ಆಯುಧವನ್ನಾಗಿ ನಿನ್ನನ್ನು ಭಾವಿಸಿಕೊಂಡು ಒಬ್ಬ ಬಾಣ ಪ್ರಯೋಗ ಮಾಡ್ತಾನೆ ಆ ಬಾಣ ಯಾರನ್ನೂ ಹೋಗಿ ತಾಗುತ್ತೆ ಬಾಣಕ್ಕೆ ಪಾಪ ಪುಣ್ಯ ಇರುವುದಿಲ್ಲ ಜಗದೀಶ್ವರನಿಗೆ ಪಾಪವಿಲ್ಲ ಜಗದೀಶ್ವರನ ಉಪಕರಣಗಳಾಗಿ ನಾವು ದುಡಿದರೆ ಇದು ಪಾಪಪುಣ್ಯಗಳು ಜಗದೀಶ್ವರನಿಗೆ ತಟ್ಟುವುದಿಲ್ಲ ನಮಗೂ ಬರುವುದಿಲ್ಲ ಆದ್ದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ನಿನ್ನ ಮೋಕ್ಷಕ್ಕೆ ಶಾಸ್ತ್ರಗಳು ವಿಧಿಸಿರುವ ಅನೇಕ ಉಪಾಯಗಳನ್ನು ಯಾವ್ಯಾವ ನಿನಗಾಗೋದಿಲ್ಲವೋ ಅವುಗಳನ್ನು ಬಿಟ್ಟು ಅದರಲ್ಲಿ ಕರ್ತೃತ್ವ ಭಾವ ನನ್ನದು ಎಂಬುವುದನ್ನು ಬಿಟ್ಟು ಸ್ವಕೀಯತಾ ಭಾವ ನನಗೆ ಇದರ ಫಲ ಎಂಬ ಫಲಭಾವವನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು ಮಾ ಮನುಸ್ಮರ ಯುದ್ಧ ಚ ಯುದ್ಧ ಮಾಡುವಾಗಲೂ ನನ್ನನ್ನು ನೆನೆಸಿಕೋ ನಿನಗೆ ಸರ್ವವಿಧ ಕ್ಷೇಮ ಉಂಟಾಗತ್ತೆ ಅಂತ ಭಗವದ್ಗೀತೆಯ ಈ ಅಪೂರ್ವವಾದ ಸಂದೇಶವನ್ನು ಕೆಲವೇ ನಿಮಿಷಗಳಲ್ಲಿ ತಮಗೆ ನಾನು ಶ್ರುತಪಡಿಸಿದ್ದೇನೆ ಮನುಷ್ಯನಿಗೆ ಗೀತೆ ಯಾತಕ್ಕೆ ಉಪಯೋಗ ಬರಬೇಕು ಅಂದರೆ ಕರ್ತವ್ಯ ಕರ್ಮ ಸ್ಮರಣೆ ಮಾಡುವುದಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ ತತ್ಕಾಲದಲ್ಲಿ ನಾವೇನು ಮಾಡಬೇಕು ಅನ್ನೋದರ ಜ್ಞಾಪಕ ಇರಬೇಕು ಆ ಜ್ಞಾಪಕ ಅನ್ನೋದು ಬರೀ ಸ್ವಿಚ್ ಹಾಕಿದಾಗಲ್ಲ ಅದರಲ್ಲಿ ಅನೇಕ ಕಾಂಪೊನೆಂಟ್ಸ್ ಅವಯವ ಅಂಶಗಳಿರುತ್ತೆ ಮಾಡುವ ಕೆಲಸದಲ್ಲಿ ಪ್ರೀತಿ ಇರಬೇಕು ಆ ಪ್ರೀತಿ ಈಶ್ವರನ ಕಡೆ ಇರಬೇಕು ಯಾತಕ್ಕಾಗಿ ಮಾಡ್ತಿದ್ದೇನೆ ಎನ್ನುವ ಪರಿಪೂರ್ಣ ಜವಾಬ್ದಾರಿಯ ಜ್ಞಾನ ಇರಬೇಕು ಇದು ಆತ್ಮದಿಂದ ನಡೆಯತಕ್ಕ ವ್ಯಾಪಾರ ಅನ್ನೋ ತಿಳುವಳಿಕೆ ಇರಬೇಕು ಕರ್ಮಜ್ಞಾನ ಭಕ್ತಿಗಳ ಸಮ್ಮಿಶ್ರಣ ರೂಪದಲ್ಲಿ ಪ್ರತಿಯೊಂದು ವ್ಯಾಪಾರವೂ ಇರುತ್ತೆ ಕೇವಲ ಕರ್ಮ ಎಂಬುವುದಿಲ್ಲ ಕೇವಲ ಜ್ಞಾನವೆಂಬುದಿಲ್ಲ ಕೇವಲ ಭಕ್ತಿ ಎಂಬುವುದಿಲ್ಲ ಕೆಲವರಿಗೆ ಭಕ್ತಿಯೋಗವನ್ನು ಕೆಲವರಿಗೆ ಜ್ಞಾನಯೋಗವನ್ನು ಮತ್ತೆ ಕೆಲವರಿಗೆ ಕರ್ಮಯೋಗವನ್ನು ಭಗವಂತ ಉಪದೇಶ ಮಾಡಿದ ಅನ್ನುವುದು ಸರಿಯಾದ ಅರ್ಥವಲ್ಲ ಎಲ್ಲದರಲ್ಲೂ ಎಲ್ಲವೂ ಇದೆ ಮನುಷ್ಯರ ಸ್ವಭಾವ ವ್ಯತ್ಯಾಸದಿಂದ ಒಬ್ಬರಿಗೆ ಒಂದೊಂದರಲ್ಲಿ ಹೆಚ್ಚು ರುಚಿ ಉಂಟಾಗ್ಬೋದು ಜಡಭರತ ಮೊದಲಾದವರಿಗೆ ಜ್ಞಾನಯೋಗದಲ್ಲಿಯೂ ಪ್ರಹ್ಲಾದನಂಥವರಿಗೆ ಭಕ್ತಿಯೋಗದಲ್ಲಿಯೂ ಜನಕ ಮಹಾರಾಜನಂತವರಿಗೆ ಜ್ಞಾನಯೋಗದಲ್ಲಿಯೂ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಮಾಡೋದ್ರಿಂದ ಈ ಲೋಕದಲ್ಲಿ ಇರುವ ಮನುಷ್ಯರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಗಿಗಳೇ ಅವರನ್ನು ತಿಳ್ಕೊಳ್ಳಿ ಬಿಡಲಿ ಎಲ್ಲ ಯೋಗಿಗಳೇ ನೇಗಿಲುಳುವವನೂ ಯೋಗಿ ವೈದ್ಯನೂ ಯೋಗಿ ಉಪಾಧ್ಯಾಯನೂ ಯೋಗಿ ಯೋಧನೂ ಯೋಗಿ ಜೀವನ ನಡೆಸುವುದಕ್ಕೆ ಬೇಕಾದ್ದೆಲ್ಲ ಯೋಗ ಯೋಗ ಶಬ್ದಕ್ಕೆ ಕೂಡಿಸು ಅಂತ ಅರ್ಥ ಯುಜ್ ಧಾತು ಯಾವುದನ್ನು ಆತ್ಮನನ್ನು ಭಗವಂತನಲ್ಲಿ ಕೂಡಿಸೋದು ಪರಿಪೂರ್ಣ ಯೋಗ ಅದಕ್ಕೆ ಬೇಕಾದ್ದು ಕರ್ಮದಲ್ಲಿ ಜ್ಞಾನ ಹಾಕಬೇಕು ಜ್ಞಾನದಲ್ಲಿ ಭಕ್ತಿಯನ್ನು ಹಾಕಬೇಕು ಪರಿಪೂರ್ಣ ಭಾವನಾತ್ಮಕವಾಗಿ ಮಾಡಬೇಕು ಅಂದರೆ ಮನುಷ್ಯ ನಿರ್ಲೇಪವಾಗ್ತಾನೆ ಎನ್ನುವ ನಿತ್ಯಪೂರ್ವವಾದ ಸಂದೇಶವನ್ನು ಹದಿನೆಂಟು ಅಧ್ಯಾಯದ ಸಾರವನ್ನು ತಮಗೆ ಹೇಳಿದ್ದೇನೆ ಇದು ಒಂದು ಕಡೆ ನಡೆಯಿತು ವಿಶ್ವರೂಪವನ್ನು ಯಾರು ನೋಡಿದರು ವಿಶ್ವರೂಪ ನೋಡಿದವರು ಅರ್ಜುನನೊಬ್ಬ ವ್ಯಾಸರ ಪ್ರಸಾದದಿಂದ ಇದನ್ನು ಕಂಡವನು ಸಾಕ್ಷಾತ್ತಾಗಿ ಸಂಜಯ ಒಬ್ಬ ಅಕ್ಕಪಕ್ಕದಲ್ಲೇ ನಿಂತಿದ್ದರಲ್ಲ ಭೀಷ್ಮನಿಗೆ ದ್ರೋಣನಿಗೆ ದುರ್ಯೋಧನಿಗೆ ಒಬ್ಬರಿಗೂ ವಿಶ್ವರೂಪ ಪ್ರದರ್ಶನವಾಗಲಿಲ್ಲ ಕೃಷ್ಣ ಹೇಳಿಬಿಟ್ಟ ಅರ್ಜುನನಿಗೆ ಸಂವಾದ ಮಿಮತ್ ಅಶ್ರೌಷಂ ಈ ಸಂವಾದವನ್ನು ನಾನು ಚೆನ್ನಾಗಿ ಕೇಳಿಕೊಂಡೆ ಎಂದ ಸಂಜೆಯ ವ್ಯಾಸಪ್ರಸಾದ ಶ್ರುತವಾನ್ ಗುರುಕರುಣೆ ಇದ್ದದ್ದರಿಂದ ಅವನಿಗೆ ಅದು ಪ್ರಾಪ್ತವಾಯಿತು ಸಂಜಯ ಏನು ಯೋಧನಲ್ಲ ಅವನೂ ಸೂತನೆ ಕರ್ಣನ ಹಾಗೆ ಕರ್ಣನಿಗೆ ಪ್ರಾಪ್ತವಾಗಲಿಲ್ಲ ಇವನಿಗೆ ಗುರುಭಕ್ತಿ ಇತ್ತು ಆದ್ದರಿಂದ ಸಂಜಯನಿಗೆ ವಿಶ್ವರೂಪ ಮಾತ್ರವಲ್ಲ ಭಗವದ್ಗೀತೆಯ ಸಂದೇಶ ಅಷ್ಟೂ ತಿಳಿಯಿತು ಸಾಕ್ಷಾತ್ ಕಥಯತ ಸ್ವಯಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಅಹಮಶ್ರೌಷಂ ಕೃಷ್ಣನೇ ಹೇಳಿದ ಭಗವದ್ಗೀತೆ ಸೆಕೆಂಡ್ ಹ್ಯಾಂಡ್ ಅಲ್ಲ ಅದನ್ನು ಪೂರ್ತಿ ಕೇಳಿದ್ದೇನೆ ಎಂದ ಆಮೇಲೆ ಅರ್ಜುನನ್ನು ಕೃಷ್ಣ ಕೇಳ್ತಾನೆ ಏನಯ್ಯ ಈಗಲಾದರೂ ಹೋಯ್ತೆ ನಿನ್ನ ಅಜ್ಞಾನ ಅರ್ಜುನ ಹೇಳಿದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಅಜ್ಞಾನ ಹೋಯಿತು ನಿನ್ನ ಪ್ರಸಾದದಿಂದ ದಿವ್ಯ ಜ್ಞಾನ ಉಂಟಾಯಿತು ಕರಿಷ್ಯೆ ವಚನಂತವ ನಿನ್ನ ಮಾತನಂತ ನಡೀತೇನೆ ಅಂತ ಹೇಳಿ ಬಿಲ್ಲನ್ನು ಕೈಗೆತ್ತಿಕೊಂಡ ಹಗ್ಗವನ್ನು ಕಟ್ಟಿದ ಆದ್ದರಿಂದ ಧೃತರಾಷ್ಟ್ರ ಮಹಾರಾಜರೇ ನಿಮ್ಗೆ ಅರ್ಥವಾಯಿತೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಈ ಗೀತೆಯ ಸಂದೇಶವನ್ನು ಯಾರು ಇನ್ನೊಬ್ಬರಿಗೆ ಪ್ರೀತಿಯಿಂದ ತಿಳಿಸ್ತಾರೆಯೋ ಅದಕ್ಕಿಂತ ಹೆಚ್ಚಿನ ಸೇವೆ ನನಗಿಲ್ಲ ಎಂಬುದಾಗಿ ಕೃಷ್ಣನೇ ಹೇಳ್ತಾನೆ ಆದರೆ ಈ ಭಗವದ್ಗೀತೆಯ ಗುಹ್ಯವಾದ ರಹಸ್ಯವನ್ನು ವೇದಾಂತ ಸಾರವನ್ನು ಯಾರು ಅಸೂಯೆಯಿಂದ ನೋಡ್ತಾರೆಯೋ ಕೃಷ್ಣನಲ್ಲಿ ಭಕ್ತಿ ಇಲ್ಲವೋ ಶ್ರದ್ಧೆ ಇಲ್ಲವೋ ಅಂಥವರಿಗೆ ಹೇಳಬಾರದು ಯಾಕೆ ಪರಮ ವೇದಾಂತ ಸಾರ ಉಪನಿಷತ್ತುಗಳೆಲ್ಲ ಸರ್ವೋಪನಿಷದೋ ಗೋವಿದ್ದ ಹಾಗೆ ದೋಗ್ಧ ಗೋಪಾಲನಂದನ ಆ ಹಾಲನ್ನು ಹಿಂಡಿ ಕೊಡುವವನು ಗೋಪಾಲನಂದನ ಕೃಷ್ಣ ಪಾರ್ಥೋವತ್ಸಹ ಅರ್ಜುನನೇ ಕರುವಂತೆ ಮೊದಲು ಸ್ವಲ್ಪ ಉಂಡಿದ್ದಾನೆ ಉಳಿದದ್ದು ದುಗ್ಧಂ ಗೀತಾಮೃತಂ ಮಹತಿ ನಮ್ಮಂಥವರಿಗೆ ಸಿಗುತ್ತೆ ಉಪನಿಷತ್ತುಗಳಿಗೂ ಗೀತೆಗೂ ಏನು ವ್ಯತ್ಯಾಸ ಉಪನಿಷತ್ತಿನಲ್ಲಿ ಒಮ್ಮತದಂತೆ ಎಲ್ಲವನ್ನು ಮತಿಸಿ ಏಕರೂಪದಲ್ಲಿ ಹಾಕಿದ ಸಂದೇಶ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ ಒಂದೊಂದು ಉಪನಿಷತ್ತು ಒಂದೊಂದು ಹೇಳುವ ಕಾಣಿಸುತ್ತೆ ಹತ್ತು ಉಪನಿಷತ್ತಲ್ಲಿ ಹತ್ತು ಸಂದೇಶವಿಲ್ಲ ಇರೋದು ಒಂದೇ ಆದರೆ ಪ್ರತ್ಯೇಕವಾಗಿ ಬೇರೆ ಬೇರೆ ಕಾಲದಲ್ಲಿ ಓದುವವರಿಗೆ ಗೊಂದಲ ಬರಬಹುದು ಗೀತೆಯಲ್ಲಿ ಹಾಗಿಲ್ಲ ಒಂದು ಗೋವು ಹಸಿರು ಹುಲ್ಲು ತಿನ್ನುತ್ತೆ ಹಳದಿ ಬಣ್ಣದ ಹುಲ್ಲು ತಿನ್ನುತ್ತೆ ರಾಗಿ ಹುಲ್ಲು ತಿನ್ನುತ್ತೆ ಭತ್ತದ ಹುಲ್ಲನ್ನು ತಿನ್ನುತ್ತೆ ಏನೇನೋ ತಿನ್ನುತ್ತೆ ಹಸಿರನ್ನು ಕೊಡುವುದು ಮಾತ್ರ ಬಿಳಿದಾದ ಒಂದೇ ಹಾಲು ಅದೇ ರೀತಿಯಲ್ಲಿ ಕೃಷ್ಣನೆಂಬ ಭಗವಂತ ಎಲ್ಲ ಉಪನಿಷತ್ತುಗಳನ್ನು ಮೇದು ಗೋಪಾಲಕೃಷ್ಣ ಗೋಪಾಲನಂದನ ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ ಇದು ನಮಗೆ ರೋಗವನ್ನು ಪರಿಹರಿಸುತ್ತೆ ಜೀವನದಲ್ಲಿ ಉತ್ಸಾಹವನ್ನು ಕೊಡುತ್ತೆ ಕರ್ತವ್ಯ ಕರ್ಮ ಶ್ರದ್ಧೆಯನ್ನು ಕೊಡುತ್ತೆ ಕ್ಷತ್ರಿಯರು ಬ್ರಾಹ್ಮಣರು ಅಂತ ವ್ಯತ್ಯಾಸವಿಲ್ಲದೆ ಲೋಕವನ್ನೆಲ್ಲ ಕಾಪಾಡ್ತಕ್ಕಂಥ ದಿವ್ಯವಾದ ಗ್ರಂಥ ಭಗವದ್ಗೀತೆ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೇ ಪುನರ್ಜನ್ಮನ ವಿದ್ಯತೆ ಫಲಶ್ರುತಿಯಲ್ಲಿ ಹೇಳ್ತಾರೆ ಗಾ ಎಂಬುವ ಅಕ್ಷರದಿಂದ ಆರಂಭವಾಗುವ ನಾಲ್ಕು ಶಬ್ದಗಳುಂಟು ಒಂದನೇದು ಗೀತಾ ಎರಡನೇದು ಗಂಗಾ ಮೂರನೇದು ಗಾಯತ್ರಿ ನಾಲ್ಕನೇದು ಗೋವಿಂದ ಈ ನಾಲ್ಕನ್ನು ಯಾವನು ಉಚ್ಚಾರ ಮಾಡ್ತಾನೆಯೋ ಅವನಿಗೆ ಪುನರ್ಜನ್ಮವಿಲ್ಲ ಎಂಬ ಮಾತನ್ನು ಇಲ್ಲಿ ಹೇಳ್ತಾರೆ ಪರಮ ಪವಿತ್ರವಾದದ್ದು ಭಾರತ ದೇಶದ ಎಲ್ಲ ಋಷಿ ಮುನಿಗಳು ಸಂತರು ದೊಡ್ಡ ದೊಡ್ಡ ಆಚಾರ್ಯರು ಮತತ್ರಯ ಪ್ರವರ್ತಕರು ಭಗವದ್ಗೀತೆಗೆ ತಪ್ಪದೇ ಭಾಷೆಗಳನ್ನು ಬರೆದಿದ್ದಾರೆ ಇನ್ನೂ ಬರೀತಾ ಇದ್ದಾರೆ ಗೀತೆ ಎಂಬುದು ಮಾತೆ ಗೋವೆಂಬುದು ಒಂದು ಮಾತೆ ರಾಷ್ಟ್ರವೆಂಬುದು ಇನ್ನೊಂದು ಮಾತೆ ವೇದವೆಂಬುದು ಇನ್ನೊಂದು ಮಾತೆ ಒಬ್ಬ ಮನುಷ್ಯನಿಗೆ ಭಾರತದಲ್ಲಿ ಹುಟ್ಟಿದವನಿಗೆ ಎಷ್ಟೊಂದು ತಾಯಂದಿರು ಅದರಲ್ಲಿ ಪ್ರಧಾನವಾದ ತಾಯಿ ಗೀತೆ ಇದ್ದ ಹಾಗೆ ಇಂಥ ಗೀತೆಯನ್ನು ಅರ್ಜುನ ಕೇಳಿದ ಹೊರಪು ಉಂಟಾಯಿತು ಜಡವಾಗಿ ಬಿದ್ದಿದ್ದವನಿಗೆ ಜಾಡ್ಯವನ್ನು ಬಿಡಿಸಿ ಕರ್ಮದಲ್ಲಿ ಉಂಟು ಮಾಡಿತು ಪ್ರೀತಿ ಪರ್ಯಂತವಾಗಿ ಅದು ಭಗವದ್ಗೀತೆ ಮಾಡಿದ ಕೆಲಸ ಆದ್ದರಿಂದ ನಮಗೂ ನಿಮಗೂ ಈ ಪ್ರವಚನವನ್ನು ಕೇಳಿದವರೆಗೂ ಎಲ್ಲರಿಗೂ ಗೀತೆ ಸದ್ಬುದ್ಧಿಯನ್ನು ಕೊಡಲಿ ಗಾಯತ್ರಿ ಅರ್ಥವನ್ನು ಹೇಳ್ತಾ ಇದ್ದೇವೆ ಒಳ್ಳೆಯ ಕಡೆಗೆ ಮನುಷ್ಯ ತಾನು ಪ್ರಾಣವನ್ನು ಬಿಡುವ ತನಕ ಕೆಲಸ ಮಾಡ್ತಾ ಇರಬೇಕು ನಿಷ್ಕರ್ಮಿಯಾಗಿ ಮನುಷ್ಯ ಇಡಬಾರದು ನ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತಿ ಒಂದು ಗೋವನ್ನೇ ನೋಡಿ ತನಗೆ ಶಕ್ತಿ ಇರೋ ತನಕ ಹುಲ್ಲು ಮೇಯುತ್ತೆ ಕರಿ ಕರು ಹಾಕುತ್ತೆ ಹಾಲು ಕೊಡುತ್ತೆ ಅಲ್ಲಿಂದ ಆಚೆಗೂ ಲೋಕಕ್ಕೆ ಉಪಯೋಗವಾದ ಸಗಣಿಯನ್ನು ಗಂಜಳವನ್ನು ಗೋಮೂತ್ರವನ್ನು ಕೊಡುತ್ತೆ ಗಿಡ ಮರಗಳನ್ನು ನೋಡಿ ಶಕ್ತಿ ಇರೋ ತನಕ ಹುಣಸೆ ಮರ ಮಾವಿನ ಮರ ಹಲಸಿನ ಮರ ಬೇವಿನ ಮರ ಬಿಲ್ಲುಪತ್ರೆ ಮರ ಮನುಷ್ಯ ಈ ವನಸ್ಪತಿಗಳಿಗಿಂತ ಕಡಿಯಾಗಬಾರ್ದು ತಾನು ಬಿಸಿಲಲ್ಲಿ ನಿಂತು ಮನುಷ್ಯರಿಗೆ ನೆರಳನ್ನು ಕೊಡುವ ಗಿಡಕ್ಕಿಂತ ಮನುಷ್ಯ ಕಡಿಮೆಯಾಗಬಾರದು ಇತರರಿಗಾಗಿ ಬದುಕಿದ್ದೇ ಬದುಕು ತನಗಾಗಿ ಬದುಕಿದ್ದ ಸ್ವಾರ್ಥ ಅನ್ನೋದು ಮರಣ ಅದು ಮೃತ್ಯುವಿಗಿಂತ ಕೀಳಾದದ್ದು ಅಂತ ಭಗವದ್ಗೀತೆ ಮನುಷ್ಯನ ಜಾಡ್ಯವನ್ನು ಎಬ್ಬಿಸುತ್ತೆ ಇವತ್ತು ನಮಗೆ ಭಾರತ ದೇಶದಲ್ಲಿ ಬೇಕಾದದ್ದು ಈ ಸಂದೇಶ ಇದರಿಂದ ಒಂದು ಸೌಹಾರ್ದ ಅನೇಕ ಜಾತಿ ಮತಗಳಿರ್ಬೋದು ಎಲ್ಲರೂ ಒಗ್ಗೂಡಿ ಒಬ್ಬನೇ ದೇವರು ಆ ದೇವರ ಮಕ್ಕಳು ಎನ್ನುವ ಭಾವನೆಯಿಂದ ಅವರವರ ಕಾರ್ಯಕ್ಷೇತ್ರಗಳು ವೃತ್ತಿ ಕ್ಷೇತ್ರಗಳು ಬೇರೆ ಇದ್ದರೂ ಸಮರಸದಿಂದ ಬಾಳಬೇಕಾದ್ದು ಇದು ನಮ್ಮ ಕರ್ತವ್ಯ ಅನೇಕ ಮಣಿಗಳಿದ್ದರೂ ಆ ಮಣಿಗಳೆಲ್ಲದರೊಳಗೆ ಒಂದೇ ಸೂತ್ರ ಇರುವಂತೆ ಆ ಸೂತ್ರ ಇದ್ದರೆ ಆ ಮಣಿಗಳೆಲ್ಲವನ್ನು ಸೇರಿಸಿ ಹಾರ ಅಂತ ಹೇಳ್ತೇವೆ ಸೂತ್ರ ಹೋಗಿಬಿಟ್ರೆ ಮಣಿಗಳು ಬೇರೆಯಾಗುತ್ತಾದ್ದರಿಂದ ಅನೇಕ ಒಂದಾಗುವುದು ಜಗದೀಶ್ವರನ ಮಾಯೆಯಿಂದ ಇದನ್ನು ತಿಳ್ಕೊಂಡು ನಾವು ಸಕಲ ಪುರುಷಾರ್ಥಗಳನ್ನು ಪಡೆಯೋಣ ಇದು ಭಗವದ್ಗೀತಾ ಸಾರ